ಕೊಲನ್ನ ಕೊಲೆ ಸೋನೆ ಮಳೆಯಾಗೆ ನಿಂತಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಸೋನೆ ಮಳೆಯಾಗೆ ನಿಂತಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹೊಯ್ ಕೋಲು ಕೊಲನ್ನ ಕೊಲೆ ಈ ಊರ ಹುಡುಗ್ಯಾರು ನೀರಿಗೆ ಹೊರಟಾರೆ ಕೋಲು ಕೊಲನ್ನ ಕೊಲೆ ಹೈ ಕೋಲು ಕೊಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದಳು ಹುಡುಗಿ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಹಳ್ಳಾದ ನೀರಾಗಿ ಹರಿದಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಈ ಊರ ಹುಡುಗಿಯರು ನೀರಿಗೆ ಹೊರಟಾರೆ ಕೋಲು ಕೊಲನ್ನ ಕೊಲೆ ಹೈ ಕೋಲು ಕೊಲನ್ನ ಕೊಲೆ ಅಡ್ಡೌಲಿಯಾಗಿ ಅಡ್ಡಾಟ ಹುಡುಗ ಕೋಲು ಕೊಲನ್ನ ಕೊಲೆ ಅಡ್ಡೌಲಿಯಾಗಿ ಅಡ್ಡಾಟ ಹುಡುಗ ಕೋಲು ಕೊಲನ್ನ ಕೊಲೆ ಅಡ್ಡಾಲಿಯಾಗಿ ಅಡ್ಡಾಟನ್ ಹೊತ್ತಿಗೆ ಕೋಲು ಕೊಲನ್ನ ಕೊಲೆ ಅಡ್ಡಾಲಿಯಾಗಿ ಅಡ್ಡಾಡ್ತ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಈ ಊರ ಹುಡುಗ್ಯಾರು ನೀರಿಗೆ ಹೊರಟಾರೆ ಕೋಲು ಕೋಲನ್ನ ಕೊಲೆ ಹೈ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದ ಹುಡುಗಿ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದ ಹುಡುಗಿ ಕೋಲು ಕೋಲನ್ನ ಬಂಧಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಬಾಳೆ ಮೀನಾಗಿ ಬೆಳೆದಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಈ ಊರ ಹುಡುಗ್ಯಾರು ನೀರಿಗೆ ಹೊರಟಾರೆ ಕೋಲು ಕೋಲನ್ನ ಕೊಲೆ ಹೈ ಕೋಲು ಕೋಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದನ್ ಹುಡುಗ ಕೋಲು ಕೋಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದನ್ ಹುಡುಗ ಕೋಲು ಕೊಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದ ಹೊತ್ತಿಗೆ ಕೋಲು ಕೊಲನ್ನ ಕೊಲೆ ಕೊಕ್ಕರೆಯಾಗಿ ಕುಕ್ಕಿದ್ದ ಹೊತ್ತಿಗೆ ಕೋಲು ಕೋಲನ್ನ ಕೊಲೆ ಈ ಊರ ಹುಡುಗ್ಯಾರು ನೀರಿಗೆ ಹೊರಟ್ಯಾರೆ ಕೋಲು ಕೊಲನ್ನ ಕೊಲೆ ಹೈ ಕೋಲು ಕೊಲನ್ನ ಕೊಲೆ ಹೆಬ್ಬುಲಿಯಾಗಿ ಅಬ್ರಸ್ತಾಳ್ ಹುಡುಗಿ ಕೋಲು ಕೊಲನ್ನ ಕೊಲೆ ಹೆಬ್ಬುಲಿಯಾಗಿ ಅಬ್ರಸ್ತಾಳ್ ಹುಡುಗಿ ಕೋಲು ಕೊಲನ್ನ ಕೊಲೆ ಚಲಗಾರನಾಗಿ ಬಂದಿದ್ದ ಹುಡುಗ ಕೋಲು ಕೊಲನ್ನ ಕೊಲೆ ಚಲಗಾರನಾಗಿ ಬಂದಿದ್ದ ಹುಡುಗ ಕೋಲು ಕೊಲನ್ನ ಕೊಲೆ ಹೆಬ್ಬುಲಿಯಾಗಿ ಅಬ್ರುತ್ತಾಳ್ ಹುಡುಗಿ ಕೋಲು ಕೊಲನ್ನ ಕೊಲೆ ಹೆಬ್ಬುಲಿಯಾಗಿ ಅಬ್ರುತ್ತಾಳ್ ಹುಡುಗಿ ಕೋಲು ಕೊಲನ್ನ ಕೊಲೆ ಕೆಲಗಾರನಾಗಿ ಬಂದಿದ್ದ ನುಡುಗ ಕೋಲು ಕೊಲನ್ನ ಕೊಲೆ ಕೆಲಗಾರನಾಗಿ ಬಂದಿದ್ದ ನುಡುಗ ಕೋಲು ಕೊಲನ್ನ ಕೊಲೆ ಹೈ ಕೋಲು ಕೊಲನ್ನ ಕೊಲೆ ಹೈ ಕೋಲು ಕೋಲನ್ನ ಕೋಲಿ